ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವ ದಿಕ್ಕುಗಳಲ್ಲಿ ಭಗವಂತನ ವ್ಯಕ್ತಿತ್ವದ ಚಿಂತನೆ ಆ ದಿಗ್ದೇವತೆಗಳ ಅಂತರ್ಯಾಮಿಯಾಗಿರುವ ವಿಭೂತಿ ರೂಪದ ಬಗ್ಗೆ ತಿಳಿಸಿ ಈಗ ಕಾಲಗಳಲ್ಲಿ ಪರಮಾತ್ಮನ ವಿಭೂತಿ ರೂಪಗಳ ಚಿಂತನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ತಾರೆ ಪರಿ ಇಡಾವತ್ಸರನು ಸಂವತ್ಸರದೊಳು ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲನ ಸ್ಮರಿಸುವವರನು ಸಂತೈಪನೆಂದು ಉರುಪರಾಕ್ರಮಿ ಉಚಿತ ಸಾಧನ ಯೋಗ್ಯತೆಯ ನಡೆಯಿತು ಅಂತ ಈಗ ಈ ಸಂಧಿಯನ್ನು ಉಪಸಂಹಾರ ಮಾಡಿ ಅವರ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ಜಗನ್ನಾಥ ವಿಠಲನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಪರಿ ಇಡಾವತ್ಸರನು ಸಂವತ್ಸರದೊಳು ಅನಿರುದ್ಧಾದಿ ರೂಪವ ಧರಿಸಿ ದಿಕ್ಕುಗಳಲ್ಲಿರ್ತಕ್ಕಂಥ ವಿಭೂತಿ ರೂಪಗಳ ಚಿಂತನೆಯನ್ನು ಹಿಂದಿನ ಪದ್ಯದಲ್ಲಿ ತಿಳಿಸಿದ ಮೇಲೆ ಕಾಲಗಳಲ್ಲಿ ಇರ್ತಕ್ಕಂಥ ಕಾಲಾಂತರ್ಗತ ಕಾಲ ನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯನ್ನು ತಿಳಿಸ್ತಾರೆ ಆ ಕಾಲಗಳಲ್ಲಿ ಮುಖ್ಯವಾಗಿ ವರ್ಷಗಳು ವರ್ಷಕ್ಕೆ ಒಂದು ವರ್ಷ ಎರಡು ವರ್ಷ ಅಂತ ಹೇಳ್ತೀವಲ್ಲ ಆ ವರ್ಷಕ್ಕೆ ಅಭಿಮಾನಿಯಾಗಿ ಎಷ್ಟು ರೂಪದಿಂದ ಭಗವಂತ ಇರ್ತಾನೆ ಅಂತ ವರ್ಷಗಳ ವಿಚಾರ ತಿಳಿಸ್ತಾರೆ ಸೌರಮಾನ ಚಂದ್ರಮಾನ ನಕ್ಷತ್ರಮಾನ ಬಾರಸ್ಪತ್ಯಮಾನ ಸವನಗಳು ಅಂತ ಈ ರೀತಿಯಾಗಿ ಐದು ರೀತಿಯಾಗಿ ಚಿಂತನೆ ಸೂರ್ಯ ಒಂದು ಸಲ ಹನ್ನೆರಡು ರಾಶಿಗಳಲ್ಲಿ ಸಂಚಾರ ಮಾಡಿದ್ರೆ ಅದು ಸೌರಮಾನದ ಒಂದು ವರ್ಷ ಅಂತ ಅದನ್ನು ಸಂವತ್ಸರ ಅಂತ ಕರೀತಾರೆ ಶುಕ್ಲ ಪಕ್ಷ ಪಾಡ್ಯದಿಂದ ಅಮಾವಾಸ್ಯೆ ಪರ್ಯಂತ ಮೂವತ್ತು ತಿಥಿಗಳು ಹನ್ನೆರಡು ಸಾರಿ ಸಂಚಾರ ಮಾಡಿದಾಗ ಅದು ಚಂದ್ರಮಾನದ ಒಂದು ವರ್ಷ ಅಂತ ಅದಕ್ಕೆ ಅನುವತ್ಸರ ಅಂತ ಅಶ್ವಿನಿ ಭರಣಿ ಮೊದಲಾಗಿರ್ತಕ್ಕಂಥ ಇಪ್ಪತ್ತೇಳು ನಕ್ಷತ್ರಗಳು ಹನ್ನೆರಡು ಬಾರಿ ತಿರುಗಿದರೆ ಆಗ ನಕ್ಷತ್ರಮಾನದಿಂದ ಒಂದು ವರ್ಷ ಅಂತ ಕರೆಯೋದು ಅದನ್ನು ಇಡಾವತ್ಸರ ಈ ರೀತಿಯಾಗಿ ಕರೆಯೋದು ಬೃಹಸ್ಪತಿ ಒಂದು ರಾಶಿಯಲ್ಲಿರೋಷ್ಟು ಕಾಲ ಬೃಹಸ್ಪತ್ಯಮಾನದ ಒಂದು ವರ್ಷ ಅದನ್ನು ಪರಿವತ್ಸರ ಅಂತ ಕರೀತಾರೆ ಮುನ್ನೂರ ಅರವತ್ತು ದಿನಗಳ ಸವನ ವರ್ಷವನ್ನು ವತ್ಸರ ಅಂತ ಕರೀತಾರೆ ಹೀಗೆ ಕಾಲದ ಐದು ಘಟಕಗಳು ಯಾವುದು ಅಂದರೆ ಸೌರಮಾನ ಚಂದ್ರಮಾನ ನಕ್ಷತ್ರಮಾನ ಬರಸ್ಪತ್ಯಮಾನ ಸವನಗಳು ಅಂತ ಹೀಗೆ ಐದು ರೀತಿಯಾಗಿ ಅದನ್ನು ವಿಂಗಡಣೆಯನ್ನು ಮಾಡ್ತಾರೆ ಭಾಗವತ ತೃತೀಯ ಸ್ಕಂದದಲ್ಲಿ ಇದನ್ನು ತಿಳಿಸ್ತಾರೆ ಇಲ್ಲಿ ಪರಿ ಅಂದರೆ ಪರಿವತ್ಸರ ಇಡಾವತ್ಸರ ಸಂವತ್ಸರ ಅನುವತ್ಸರ ಸವನ ಅಂದರೆ ವರ್ಷ ಅಂದರೆ ವತ್ಸರ ಅಂತೇಳಿ ಹೀಗೆ ಐದು ಬಗೆಯ ವರ್ಷಗಳಲ್ಲಿ ಐದು ಬಗೆಯ ವರ್ಷಗಳು ಅಂತಾದರೆ ಸೌರಮಾನ ವರ್ಷ ಚಂದ್ರಮಾನ ನಕ್ಷತ್ರಮಾನ ಬೃಹಸ್ಪತ್ಯಮಾನ ಸವನ ಅಂತ ಹೇಳಿದ್ವಲ್ಲ ಅಲ್ಲಿ ಅನಿರುದ್ಧ ಆದಿ ಐದು ರೂಪಗಳಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ವಿಭೂತಿ ರೂಪಗಳನ್ನು ಧರಿಸಿ ಕಾಲಾಂತರ್ಗತ ಕಾಲ ನಿಯಾಮಕನಾಗಿ ಭಗವಂತ ಇರ್ತಾನೆ ಬೃಹಸ್ಪತ್ಯ ಸೌರಭ ಚಾಂದ್ರಮನ ಎನಿಸೀನ್ ಬಾರಸ್ಪತ್ಯ ಅಂದರೆ ಬೃಹಸ್ಪತಿ ಒಂದು ರಾಶಿಯಲ್ಲಿ ಮಾಡ್ತಕ್ಕಂಥ ಸಂಚಾರ ಈ ಸಂಚಾರಕ್ಕೆ ನಿಯಾಮಕನಾಗಿರ್ತಕ್ಕಂಥ ಅನಿರುದ್ಧ ಅನ್ನೋ ವಿಭೂತಿ ರೂಪದಿಂದ ಹರಿ ಭಾರಸ್ಪತ್ಯ ಅಂತ ಕರೆಸ್ಕೋತಾನೆ ಸೌರ ಅಂದರೆ ಸೂರ್ಯನ ದ್ವಾದಶ ರಾಶಿ ಸಂಚಾರ ಇದಕ್ಕೆ ನಿಯಾಮಕ ರೂಪ ನಾರಾಯಣ ಅಂತ ಅವನೇ ಸೌರ ಅಂತ ಕರೆಸ್ಕೋತಾನೆ ಭ ಅಂದರೆ ನಕ್ಷತ್ರಗಳು ಹನ್ನೆರಡು ಬಾರಿ ಸಂಚಾರ ಮಾಡೋದು ಇದಕ್ಕೆ ನಿಯಾಮಕನಾಗಿರ್ತಕ್ಕಂಥ ರೂಪ ಪ್ರದ್ಯುಮ್ನ ಭ ಅಂತ ಕರೆಸ್ಕೊತಾನೆ ಭ ಅಂದರೆ ನಕ್ಷತ್ರಗಳು ಚಂದ್ರಮ ಅಂದರೆ ಚಂದ್ರನ ಮೂವತ್ತು ತಿಥಿಗಳು ಹನ್ನೆರಡು ಬಾರಿ ಸಂಚಾರ ಅದಕ್ಕೆ ನಿಯಾಮಕ ರೂಪ ವಾಸುದೇವ ಚಂದ್ರ ಚಾಂದ್ರ ಅಥವಾ ಚಂದ್ರ ಅಂತ ಕರೆಸ್ಕೊತಾನೆ ಹೀಗೆ ನಿಯಮ್ಯ ನಿಯಾಮಕರಿಗೆ ಒಂದೇ ಹೆಸರು ಹಿಂದೆ ಎಲ್ಲ ಹೇಳ್ದಂಗೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇ ಸ್ಥಿತ ಅಂತ ತದ್ರೂಪ ತದಾಕಾರ ತತ್ವ ವಾಚ್ಯನಾಗಿ ಭಗವಂತ ಇರ್ತಾನೆ ಈ ರೀತಿಯಾಗಿ ಸ್ಮರಿಸುವವರನ ಜಗನ್ನಾಥ ವಿಠಲ ಸಂತೈಪನು ಅನಿರುದ್ಧಾದಿ ಪಂಚಮೂರ್ತಿ ಪಂಚವರ್ಷಗಳಲ್ಲಿ ವಿಭೂತಿ ರೂಪದಿಂದ ಇದ್ದು ಅವನನ್ನು ಕರ್ಮ ಸಂಕಲ್ಪ ಕಾಲದಲ್ಲಿ ಯಾರು ಸ್ಮರಣೆ ಮಾಡ್ತಾರೋ ಅವರನ್ನು ಕರ್ಮದ ಪೂರ್ತಿ ಫಲಭಾಗವನ್ನಾಗಿ ಅವರಿಗೆ ಪ್ರ ಲಬ್ಧವಾಗುವಂಥ ಭಗವಂತ ಅನುಗ್ರಹ ಮಾಡ್ತಾನೆ ದೇಶ ಕಾಲಗಳನ್ನು ಸ್ಮರಣೆ ಮಾಡಿ ಸಂಕಲ್ಪ ಕೃಷ್ಣಾರ್ಪಣವನ್ನೆಲ್ಲ ಯಥೋಚಿತವಾಗಿ ನಡೆಸಿದರೆ ಕರ್ಮ ಸಂಗೋಪಾಂಗವಾಗಿ ಆಗಿ ಅದರಿಂದ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಅದನ್ನು ಬಿಟ್ಟು ನಾನೇ ಕರ್ಮ ಮಾಡ್ತೀನಿ ನಾನೇ ಫಲ ಭೋಗ್ತರು ಅಂತ ಅಂದರೆ ಅದರಿಂದ ಅನರ್ಥನೇ ಆಗ್ತಾ ಇದೆ ಹೊರತು ಕರ್ಮಕ್ಕೆ ಫಲ ಅನ್ನೋದು ಬರೋದಿಲ್ಲ ಕಾಲಾಂತರ್ಗತ ಕಾಲ ನಿಯಾಮಕ ಆ ಪರಮಾತ್ಮನೇ ನಮ್ಮಲ್ಲಿ ನಿಂತು ಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮನ ಪ್ರೇರಣೆಯಿಂದ ನಾನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಮಾತ್ರ ಪೂರ್ಣ ಫಲಭಾಜನನಾಗೋದು ಸಾಧ್ಯ ಇದ್ದರೆ ಸಾಧ್ಯ ಇಲ್ಲ ಇಂತಹ ಪರಮಾತ್ಮ ಉರು ಪರಾಕ್ರಮಿ ಉರು ಅಂದರೆ ಶ್ರೇಷ್ಠ ಅವನ ಪರಾಕ್ರಮಕ್ಕೆ ಎಂದೂ ಚ್ಯುತಿ ಅಥವಾ ನಾಶ ಅನ್ನೋದು ಎಂದೆಂದೂ ಇಲ್ಲ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾಣು ಕಾಲದಿಂದ ಪ್ರಾರಂಭ ಮಾಡಿ ಮಹತ್ಕಾಲ ತಗ್ಗ ದ್ವಿಪರಾರ್ಧ ರೂಪವಾಗಿರ್ತಕ್ಕಂಥ ಬ್ರಹ್ಮನ ಪೂರ್ಣ ಆಯುಷ್ಯ ಅಂತ ಏನು ಹೇಳ್ತೀವಿ ಅಂತಹ ಮಹಾಕಾಲದವರೆಗೆ ಎಲ್ಲ ಕಾಲವೂ ಕೂಡ ಲೋಕಪಾಲಕರು ಅಂತ ಕರೆಸ್ಕೊಂಡ ಬ್ರಹ್ಮಾದಿ ದೇವತೆಗಳನ್ನು ಹುಟ್ಟಿಸಿ ನಾಶವನ್ನು ಮಾಡ್ತಾ ಇದೆ ಅವರಲ್ಲಿ ತನ್ನ ಪರಾಕ್ರಮವನ್ನು ಕಾಲ ತೋರಿಸ್ತಾ ಇದೆ ಆದರೆ ಸರ್ವಶಕ್ತನಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನ ಮುಂದೆ ಅದರ ಆಟ ಏನು ನಡೆಯೋದಿಲ್ಲ ಭಗವಂತ ಕಾಲಕ್ಕಿಂತಲೂ ದೊಡ್ಡ ಪರಾಕ್ರಮಿ ಅನ್ನೋದನ್ನು ತಿಳಿಸೋಕ್ಕೆ ಊರು ಪರಾಕ್ರಮಿ ಊರು ಅಂದರೆ ಶ್ರೇಷ್ಠ ಅಂತ ತಿಳಿಸ್ತಾರೆ ಇಲ್ಲಿ ಕೇವಲ ಜಡವಾಗಿರ್ತಕ್ಕಂಥ ಕಾಲದ ಪರಾಕ್ರಮವನ್ನು ಭಾಗವತ ಹೇಳಿದ್ದಲ್ಲ ಅಂತ ಶ್ರೀಮದ್ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ ಮನುಷ್ಯರ ಹುಟ್ಟು ಸಾವುಗಳನ್ನು ನಿಯಂತ್ರಣ ಮಾಡ್ತಾ ಅವರಿಗೆ ಕಾಲ ಅಂತ ಕರೆಸ್ಕೊಂಡವನು ಕಾಲಯಮ ಅವನಿಗೂ ಕಾಲ ಅನಿಸೋನು ಮನ್ಮತ ಆ ಮನ್ಮಥನನ್ನು ದಹನ ಮಾಡೋನು ಸಂಹಾರ ಮಾಡೋನು ರುದ್ರ ರುದ್ರನನ್ನು ಸಂಹಾರ ಮಾಡೋನು ನುಂಗೋನು ಪ್ರಳಯ ಕಾಲದಲ್ಲಿ ಅಂತಾದರೆ ಬ್ರಹ್ಮ ಬ್ರಹ್ಮನನ್ನು ಸಂಹಾರ ಮಾಡೋಳು ಲಯ ಮಾಡೋಳು ಅಂತಾದರೆ ದುರ್ಗೆ ಚಕ್ರ ರೂಪದಿಂದ ಸಕಲ ಪ್ರಪಂಚವನ್ನೇ ಹಾಕ್ತಾಳೆ ಈ ದುರ್ಗಾದೇವಿ ಈ ಎಲ್ಲ ಲೋಕಪಾಲಕರಲ್ಲೂ ದುರ್ಗೆ ಪರಾಕ್ರಮ ತೋರುವ ಕಾಲ ಅವಳು ಶಕ್ತಿ ಸ್ವರೂಪಿಣಿ ಆಗ್ತಾಳೆ ಅಂತಹ ದುರ್ಗಾದೇವಿ ಮುಂದು ಪರಮಾತ್ಮ ಅವಳ ಆಟ ಪರ ಪರಮಾತ್ಮನ ಮುಂದೆ ಏನೂ ನಡೆಯೋದಿಲ್ಲ ಸಂತೈಪನೆಂದು ಸದಾಕಾಲವು ಯಾರು ಪರಮಾತ್ಮನೇ ಪರಮ ಮುಖ್ಯ ವೃತ್ತಿಯಿಂದ ಸದಾಕಾಲ ರಕ್ಷಕ ಅಂತ ಈ ರೀತಿಯಾಗಿ ತಿಳಿತಾರೋ ಅಂತಹವರ ಸಾಧನೆ ವಿಹಿತವಾಗಿದ್ದರೆ ಜಗನ್ನಾಥ ವಿಠಲ ಅದನ್ನು ತಾನೇ ಸ್ವೀಕಾರ ಮಾಡಿ ಉತ್ಕೃಷ್ಟವಾದ ಫಲವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಯೋಗ್ಯತೆಯನ್ನು ಮೀರಿ ಅದಕ್ಕೆ ಅನುಚಿತವಾಗಿರ್ತಕ್ಕಂಥ ಸಾಧನೆಯನ್ನು ಕೆಲವೊಮ್ಮೆ ಅನ್ಯ ದೇವತೆಗಳು ಅಸುರರು ಮಾಡಿದರೆ ಅದನ್ನು ರುದ್ರನನ್ನು ಕುರಿತು ಭಸ್ಮಾಸುರ ತಪಸ್ಸನ್ನು ಮಾಡಿದಂತೆ ಆಗ ರುದ್ರನಲ್ಲಿ ನಿಂತು ಭಗವಂತ ವರವನ್ನು ನೀಡ್ತಾನೆ ಆದರೆ ಅದು ಸಾಧಕನನ್ನು ಸಂತೈಸೋದಕ್ಕಲ್ಲ ಆ ಭಸ್ಮಾಸುರನನ್ನು ಭಗವಂತ ಸಂತೈಸಲಿಲ್ಲ ಭಸ್ಮವನ್ನು ಮಾಡ್ದ ಅಂತ ಕೇಳ್ತೀವಿ ಹಾಗೆ ಭಗವಂತ ಸಾಧಕರ ಯೋಗ್ಯತೆ ಮತ್ತು ಅದಕ್ಕೆ ಉಚಿತವಾಗಿರ್ತಕ್ಕಂಥ ಸಾಧನಗಳನ್ನು ತಿಳಿದೇ ಅವರಿಗೆ ಅವರ ಯೋಗ್ಯತಾನುಸಾರ ಫಲವನ್ನು ಕೊಟ್ಟವರನ್ನ ರಕ್ಷಣೆಯನ್ನು ಮಾಡ್ತಾನೆ ಹೀಗೆ ಭಗವಂತನ ವಿಭೂತಿ ರೂಪಗಳನ್ನು ಚೆನ್ನಾಗಿ ಗುರುಗಳ ಮೂಲಕ ಉಪದೇಶವನ್ನು ಪಡೆದು ಆ ರೂಪಗಳನ್ನು ಆರಾಧನೆ ಮಾಡಿದರೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ ಅಂಥೇಳಿ ಈ ಸಂಧಿಯನ್ನು ಉಪಸಂಹಾರ ಮಾಡಿ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ಜಗನ್ನಾಥ ವಿಠಲನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಇಂತಹ ವಿಭೂತಿ ಸಂಧಿ ಸರ್ವಸಂಪತ್ಕರ ಶ್ರೀಕಾರದಿಂದನೇ ಇದನ್ನು ಪ್ರಾರಂಭವನ್ನು ಮೊದಲಿಗೆ ಮಾಡ್ತಾರೆ ವಿಭೂತಿ ಅಂದರೆ ವಿಶಿಷ್ಟಾಭೂತಿ ಐಶ್ವರ್ಯ ಅಂತ ಹೇಳಿದ್ವಿ ಹಾಗೆ ಶ್ರೀಕಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಧಿಯನ್ನು ವಿಶೇಷವಾಗಿ ತಿಳಿದು ಅನುಸಂಧಾನ ಮಾಡಿದರೆ ಐಶ್ವರ್ಯ ಪ್ರಾಪ್ತಿ ಯಾವ ಐಶ್ವರ್ಯ ಅಂದರೆ ಧನ ಕನಕ ಆರೋಗ್ಯ ಆಯುಸ್ಸು ಜ್ಞಾನೇಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಅಂತ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು